ಅದು ಪಶವ್ಯ ಪಶುಗಳು ಹಿತವಾಗಿತ್ತು ಅಂತ ಅಲ್ಲಿ ಸ್ಥಳಾಂತರಿಸಬೇಕು ಅಂತ ಹೇಳಿ ಅಣ್ಣನ ಹತ್ರ ಹೇಳ್ತಾರಂತೆ ಸಂತ್ರಾಸ ಯಾವ ಭದ್ರಂತೆ ಕಿಂಚಿತ್ ಉತ್ಪಾದ್ಯ ಕಾರಣ ಏವಂ ಕಥೆತ ತಸ್ಯ ವಾಸುದೇವಸ್ಯ ಧೀಮತಃ ಪ್ರಾದುರ್ಭವೂ ಶತಸೋ ರಕ್ತ ಮಾಂಸ ವಸಾಶನಾ ಘೋರಾ ಚಿಂತೆಯ ತಸ್ಯ ಸ್ವತನು ಹಾಕ ಭಯಕರ ಭಯಕರಾ ಸರ್ವಶ ಶತ ಮೃತೈ ಏನು ಇಲ್ಲಿನತ್ತು ಪರಾಕ್ರಮೈ ಮೃದೋ ನಿಷ್ಪಂದ ಸ್ಪಂದಕ್ಕೆ ಸಹ ಏಕ ಸ್ಥಾನ ಚರಕೃತ ಹೋ ಈಗೇನಾಯ್ತಂದರೆ ಕೃಷ್ಣ ಈಗ ಇವರಿಗೆ ನಾನು ನನ್ನ ನಾನು ಹೆದರಿಸಿಬಿಡೋಣ ಇಬ್ಬರು ನಾನು ಇಬ್ಬರು ಸೇರಿ ಈ ಗೋ ನನ್ನ ಬೃಹದ್ವನದಲ್ಲಿ ಎಲ್ಲ ಜನರನ್ನು ಗೋಬುರನನ್ನು ಹೆದರಿಸಿಬಿಡೋಣ ಏನಾದರೂ ಒಂದು ಸೃಷ್ಟಿ ಮಾಡಿ ಅಂತ ಹೇಳ್ತಾ ಹೇಳ್ತಾ ಇವಾಗಲೇ ಪರಮಾತ್ಮನ ದೇಹದ ರೋಮ ಕೂಪದಿಂದ ಏನ್ರಿ ಎಲ್ಲ ರಕ್ತ ಮಾಂಸ ವಸವನ್ನು ತಿಂತಕ್ಕಂಥ ನೂರಾರು ನೂರಾರು ತೋಳಗಳೆಲ್ಲ ರೋಮಕೂಪದಿಂದ ಅವು ಎಲ್ಲ ಒಂದು ಕಡೆ ಹೇಳ್ತಾರೆ ಸೀವತ್ಸಾಂಕಿತವಾಗಿತ್ತು ಎಂಬ ಮಾತನ್ನು ಕೂಡ ಕೆಲವು ಕೂಡ ಹೇಳ್ತಾ ಇದ್ದಾರೆ ಅವರಿಗೆ ಬಲ ಎಷ್ಟಂದರೆ ವ್ಯಾಘ್ರತುಲ್ಯ ಪರಾಕ್ರಮ ಹುಲಿಗೆ ಸಮಾನವಾದ ಬಲ ಪರಾಕ್ರಮ ಅಂತ ತೋಳಗಳನ್ನ ಗ್ಯಾಂಗ್ ಗ್ಯಾಂಗ್ ಒಂದು ಐದು ಐದರ ಗುಂಪು ಆರರ ಗುಂಪು ಹತ್ತರ ಗುಂಪು ಉದುರಿಸ್ತಾ ಇದ್ದಾನೆ ರೋಮ ಕೊಟ್ಟಿಗೆ ಸಿಕ್ಕಾಪಟ್ಟೆ ಉದುರಿಸ್ತಾ ತೋಳಗಳ ಸೃಷ್ಟಿ ಆದ ತಕ್ಷಣ ಇದು ಭಯಕ್ಕೆ ಕಾರಣವಾದದ್ದನ್ನು ಸೃಷ್ಟಿ ಮಾಡೋಣ ಭಯಕ್ಕೆ ಕಾರಣವಾದ ಸೃಷ್ಟಿ ಮಾಡಿದ ತೋಳಗಳನ್ನು ಆ ತೋಳನ್ನು ಸೃಷ್ಟಿ ಮಾಡಿದರೆ ಆ ತೋಳನ್ನು ಸುಮ್ಮನೆ ಕುತ್ಕೊಳ್ಬೇಕು ಯಾಕೆ ಭಯ ಹುಟ್ಟಕ್ಕೋಸ್ಕರ ಬಂದದ್ದು ಯಾರೆಲ್ಲ ಹಸುಗಳನ್ನು ಪರಿಚಿ ಮಕ್ಕಳನ್ನು ಎತ್ಕೊಂಡು ಹೋಗಿ ಮಾಡಿ ಅಣ್ಣ ಉಪದ್ರ ಪಂಡಿಗೆ ಶುರು ಮಾಡಿದಾಗ ಎಲ್ಲರೂ ಬಲ ಬಲ ಬರ್ಕೊಂಡ್ರು ಆಗ ಉಪನಂದ ಎಂಬವನು ಹೇಳ್ತಾನೆ ಇಲ್ಲೆಲ್ಲ ತುಂಬ ಉತ್ಪಾತ ಆಗ್ತಾ ಇದೆ ಈಗಾಗ ಖಾಲಿ ಮಾಡೋಣ ಅಂತ ಹೇಳಿದಾಗ ನಂದ ಒಪ್ಪಿದ ಅದ ಅಂತ ಈ ಬಿಸಿ ಬಿಡಿಸಲಿಲ್ಲ ಅಂದರೆ ಯಾರು ಹೇಳ್ತಾ ಇರಲಿಲ್ಲ ಕೆಲವು ಸಂದರ್ಭ ಬಿಸಿ ಬಿಡಿಸ್ಬೇಕಾದ್ರೆ ಹಾಗಾಗಿ ಎಲ್ಲರೂ ಕೂಡ ಗಾಡಿ ಗಾಡಿಯನ್ನೆಲ್ಲ ಕಟ್ಕೊಂಡು ಎಲ್ಲ ಹೋಗಿಬಿಟ್ರು ನಂದ ಗೋಪುರ ನಂದ ಗೋಪುರದಿಂದ ಎಲ್ಲಿಗೆ ಅದು ನಂದ ಗೋಪುರವೇ ವೃಂದಾವನಕ್ಕೆ ಬಿಟ್ಟರು ಅಂತ ಹೇಳ್ತಾ ಇದ್ದಾರೆ ಆ ಸಂದರ್ಭದಲ್ಲಿ ಭಾಗವತ ಚೆನ್ನಾಗಿ ಚೆನ್ನಾಗಿ ಹೇಳ್ತದೆ ಆ ಸಂದರ್ಭದಲ್ಲಿ ಗಾಡಿಯಲ್ಲಿ ಕೂತ್ಕೊಂಡಿದ್ದಾರೆ ಗೋ ಎಲ್ಲ ಗೋಪಿಕಾ ಸ್ತ್ರೀಯರು ಯಶೋಧ ಇವರಲ್ಲ ಅದು ಸುಮ್ಮನೆ ಕುತ್ಕೊಳ್ಬೇಕು ಅವರು ಕೃಷ್ಣ ಇಷ್ಟೊತ್ತರಿಗೆ ಏನು ಲೀಲೆಯನ್ನು ತೋರಿದ್ದಾನೆ ಅದರ ಬಗ್ಗೆ ಪದ್ಯ ಕಟ್ಟಿ ಪದ್ಯ ರಚನೆ ಮಾಡಿ ಹಾಡ್ತಾ ಹಾಡ್ತಾ ಹೋದ್ರಂತೆ ನೋಡಿ ಈ ಕೃಷ್ಣನ ಪದ್ಯ ಈ ಪುರಂದರದಾಸ ನಂತರ ಮಾಡಿದ್ದಲ್ಲ ಆಗಿನ ಕಾಲದಲ್ಲೇನೆ ಕೃಷ್ಣನಾಗುತ್ತಾರೆ ಇದು ಮೊಸರು ಕಡಿವಾದರೂ ಹಾಗೆ ಅಂತ ಕಣಕಣ ಶಬ್ದ ಕೃಷ್ಣನ ಬಗ್ಗೆ ಹಾಳು ಕಟ್ಟಿ ಇದು ಮಾಡ್ತಾ ಇದ್ದೀವಿ ಈಗ ಎಲ್ಲಿ ಸಿಗತ್ತೆ ಅದು ಸಿಗತ್ತೆ ಇವಾಗ ಅಂತ ಆಗಿದೆ ಹಳೆಯ ಕಾಲದಲ್ಲಿ ಆ ಬೆಳಿಗ್ಗೆ ಏನು ಮಾಡಿ ಆ ಕೃಷ್ಣನ ಹಾಡು ಹೇಳ್ತಾ ಏನು ಮಾಡೋದು ಕಣಕಣ ಶಬ್ದ ಮಾಡ್ತೀವಿ ಕಣಕಣ ಶಬ್ದ ಹಾಕಿದ್ರೆ ತಾನೆ ಶಬ್ದ ಹಾಕಿದ್ರು ಕೂಡ ಏನು ಮಾಡ್ತಾರೆ ಕಣಕಣ ಶಬ್ದದ ಕಣಕಣ ಇರಲೇ ಇಲ್ಲ ಅದು ಕಂಕಣ ಅಲ್ಲವೇ ಇಲ್ಲ ಅಕಣ ಕಣ ಕಣಕಣ ಶಬ್ದ ಅಂದರೆ ಕಂಕಣ ಹಾಗೆ ಹೇಳ್ತಾರೆ ಭಾಗವತ ಹೇಳ್ತದೆ ಈ ರೀತಿಯಾಗಿ ಹಾಡಿ ಹೇಳ್ತಾ ಇದ್ದರಂತೆ ಕೃಷ್ಣನ ಬಗ್ಗೆ ರಚನೆ ಮಾಡಿದೆ ಆಗ ಮಂಗಳವಾದ ಅವರ ಧ್ವನಿ ಹಾಡಿನ ಧ್ವನಿ ಕಣಕಣ ಶಬ್ದದ ಧ್ವನಿ ಮಸುರ ಆ ಕಡೆಯುವ ಧ್ವನಿ ಅದು ಹತ್ತು ದಿಕ್ಕನ್ನೆಲ್ಲ ಅಮಂಗಳವನ್ನೆಲ್ಲ ಪರಿಹಾರ ಮಾಡ್ತಾ ಇದ್ದಾನೆ ಅಶುಭವನ್ನೆಲ್ಲ ಅದು ಪೆದ್ದುಗಳಿಗೆ ಗೊತ್ತೇ ಇರೋದಿಲ್ಲ ಅದು ಮತ್ತೆ ಬೇರೆ ಮಂಗಳ ಯಾವುದು ಬೇಡ ಅದೇ ಸಾಕು ಆದಿಹೇ ಆದರು ಹಾದಿ ಕೃಷ್ಣರ ಬಗ್ಗೆ ಪದ್ಯ ರಚನ ಮಾಡಿ ಹಾಡತಾ ಇರತ್ತಂತೆ ಅಲ್ಲಿ ಹೋಗಿ ಅದನ್ನ ಇಲ್ಲಿ ಹೇಳ್ತಾ ಇದ್ದಾರೆ वृंदाವನ ಯಾಸುಸಹ वृंदाವನಂ ಯಾಸುಸಹ ನಂದಸು ನುರುಬ್ರಹ್ಮಜ್ಞನೇ ನಂದಸು ನುರುಬ್ರಹ್ಮಜ್ಞನೇ ಸಜ್ಜನ ರೂಪೇદ્ધೋ ಸಜ್ಜನ ರೂಪೇદ્ધೋ ಪ್ರಕಾನ ಯಾಗ್ರಸમાન ಬಲೇ ಪ್ರಕಾನ ಯಾಗ್ರಸમાન ಬಲೇ ವೃಂದಾವನಂ ಇಯಾಸು ಅದು ಎರಡು ಪಾಠ ಇದೆ ವೃಂದಾವನಂ ಇಯಾಸು ಸನ್ ಅಂತುಂಟು ಹಾಗೂ ಒಂದು ಪಾಠ ಇಯಾಸು ಇಯಾಸು ಸನ್ ಅಂತ ಪಾಠವೂ ಇದೆ ವೃಂದಾವನಂ ಅಂತ ವೃಂದಾವನ ಇಯಾಸು ಹೊಸಾನಂದಸುರ ಅಂತ ಪಾಠ ಇದೆ ಎರಡು ಪಾಠ ಇದೆ ವೃಂದಾವನಂ ಹೀಗೆ ವೃಂದಾವನಂ ಇಯಾಸು ಸನ್ ಅಂದರೆ ವೃಂದಾವನಂ ಇಯಾಸು ಸನ್ ನಂದಸೂನು ಬೃಹದ್ವನೆ ರೋಮಕೂಪೇಭ್ಯ ವೃಕಾನ್ ವ್ಯಾಘ್ರ ಸಮಾನ್ ವ್ಯಾಘ್ರ ಸಮಾನ್ ಹೀಗೆ ವೃಂದಾವನವನ್ನು ಹೋಗಬೇಕು ಅಂತ ನಂದನ ಮಗನಾದ ಪರಮಾತ್ಮ ಬೃಹದ್ವನದಲ್ಲಿ ಅಂದರೆ ನಂದ ಸಮ ಸಮಸ್ತ ಪದ ಆದರೆ ವೃಂದ ಯಾತು ಇಚ್ಛುಹು ಇಯಾಸುಹು ಹೋಗಲಿಕ್ಕೆ ಇಚ್ಛೆ ಉಳ್ಳವನು ಇಯಾಸುಹು ವೃಂದಾವನ ಇಯಾಸುಹು ವೃಂದಾವನ ಇಯಾಸು ಅಂತಾರೆ ನಂದಸ್ಯ ಸೂನು ನಂದಸೂನು ರೋಮಣಾಂ ಕೂಪಾಹ ರೋಮಕೂಪಾಹ ತೇಭ್ಯ ವ್ಯಾಘ್ರೇಣ ಸಮಾಹ ವ್ಯಾಘ್ರ ಸಮಾಹ ಟ್ಯಾನ್ ವೃಕ್ಕ ಅಂದರೆ ತೋಳವರು ಆವಾಗ ಆ ನಂದಗೋಕುಲದಲ್ಲಿ ಏನಾಯಿತು ಅಂದರೆ ಓ ಯಾರು ಕದಲೇ ಇಲ್ಲ ಅಂತ ಮನೆಯಿಂದ ಯಾಕಂದ್ರೆ ಹೊರಗೆ ಬಂದರೆ ಅವರು ಗಾಳಿ ಮಾಡ್ತಾ ಇದ್ದಾರೆ ಅಂತ ಏಕಸ್ಥಾನ ಇಲ್ಲಿ ಬೇರೆ ಕಡೆ ಓಡಾಡಲಾಗಿ ಒಂದೇ ಸ್ಥಾನದಲ್ಲಿ ಗೃಹಬಂದಿಯಾಗಿ ಕರ್ಫ್ಯೂ ಜಾರಿ ಮಾಡಲಾಗಿದೆ ಕರ್ಫ್ಯೂ ಅಂದ್ರೆ ಇಷ್ಟೇ ಅರ್ಥ ಕಂಡಲ್ಲಿ ತೋಳಗಳು પરિસ્થિતિ કે થઈ કરતા કરતા ત્યારે अनेक ऐसा हाँ, अनेक कोटि संघैस्तैः कोटि कोटि संघैस्तैः पीड्यमाना प्रजालयाः पीड्यमाना प्रजालयाः ययुर्वृन्दावनं नित्य ययुर्वृन्दावनं नित्य आनन्दमादाय नन्दनम् आनन्दमादाय नन्दनम् अनेककोटि संघैः संघैः तैः पीड्यमानाः प्रजालयाः ययुः वृन्दावनं वृन्दावनं नित्यानन्दं नित्यानन्दम् ಆಗ ಹೇಳಿದ ಹಾಗೆ ಅನೇಕ ಕೋಟಿ ಪೀಡ್ಯಮಾನ ಅನೇಕ ಕೋಟಿ ಸಂಘ ಅಂತ ಏನು ಸಂಘ ಅಂದರೆ ಸಮುದಾಯ ಅದರಲ್ಲಿ ಅನೇಕ ಪ್ರಕಾರದ ಸಂಘಗಳು ಒಂದು ನಾಲ್ಕು ತೋಳ ತೋಳವಿರುವಂತಹದ್ದು ಒಂದು ಸಮುದಾಯ ಹತ್ತು ಇರುವ ಸಮುದಾಯ ಹನ್ನೆರಡು ಇರುವ ಸಮುದಾಯ ಹೀಗೆ ಬೇರೆ ಬೇರೆ ಸಂಖ್ಯಾಕವಾದ ಭಿನ್ನ ಭಿನ್ನ ಸಂಖ್ಯಾಕವಾದ ತೋಳಗಳ ಸಮುದಾಯ ಅಂದರೆ ಅನೇಕ ಕೋಟಿ ಸಂಘ ಅಂದರೆ ಅದೇ ಅರ್ಥ ಕೋಟಿ ಅಂದರೆ ಅನೇಕ ಪ್ರಕಾರ ಒಂದು ಒಂದು ಒಂದು ವರ್ಗದಲ್ಲಿ ಹತ್ತಿರುವಂಥ ಇನ್ನೊಂದರ ಹನ್ನೆರಡು ಇನ್ನೊಂದರಲ್ಲಿ ಹದಿಮೂರು ಒಂದೊಂದು ಗ್ಯಾಂಗ್ ಬೇರೆ ಬೇರೆ ವಿಭಿನ್ನ ಸಂಖ್ಯಾತವಾದ ಗುರು ತೋಳಗಳ ಒಂದು ವರ್ಗ ಆ ವರ್ಗಗಳಿಂದ ತುಂಬ ಅಲ್ಲಿ ನಂದಗೋಪುರದಲ್ಲಿ ವಾಸ ಮಾಡ್ತಕ್ಕಂತಹ ಎಲ್ಲರೂ ವೃಜಾಲಯ ಗೋಪಾಲಕರೇ ಅದು ವೃಜವೇ ಗೋಪಾಲಕರ ತಾಣ ವಾಸಸ್ಥಾನವನ್ನು ವೃಜ ಅಂತ ಕರೀತಾರೆ ಆ ನಂದಗೋಪುರದಲ್ಲಿ ವಾಸ ಮಾಡ್ತಕ್ಕಂಥ ಎಲ್ಲವರೂ ಕೂಡ ಪೀಡಿತರಾಗಿಬಿಟ್ಟು ಆವಾಗ ನಾನು ಆಗ ಹೇಳಿದ ಹಾಗೆ ಆ ಉಪನಂದ ಎಂದವನು ಸಲಹೆ ಕೊಡ್ತಾನೆ ಅದನ್ನು ನಂದ ಒಪ್ತಾನೆ ಆಗ ಎಲ್ಲರೂ ಕೂಡ ನಿರ್ಧಾರ ಮಾಡಿ ವೃಂದಾವನಕ್ಕೆ ಹೋಗೋಣ ಅಂತ ನಿರ್ಧಾರ ಮಾಡಿ ನಿತ್ಯಾನಂದನಾದ ನಂದಜ ನಂದನ ನಂದ ನಂದನನಾದ ಕೃಷ್ಣನನ್ನ ಹಿಡ್ಕೊಂಡು ಕರ್ಕೊಂಡು ಹೋಗಿ ಸೀದಾ ವೃಂದಾವನಕ್ಕೆ ಹೊರಟು ಬಿಟ್ಟರು ಎಂಬುದಾಗಿ ಹೇಳ್ತಾ ಇದ್ದಾರೆ अनेके कोटयः अनेक प्रकार अनेक कर्ता अनेके कोटयः येषान्ते अनेक ಕೋಟಯ ಅನೇಕ ಕೋಟಯಶ್ಚತೆ ಸಂಘಾಶ್ಚ ಅನೇಕ ಕೋಟಿ ಸಂಘಾ ತೈ ಪೀಡ್ಯಂತೆ ಇತಿ ಪೀಡ್ಯಮಾನ ನೋಡಿ ಇದು ಪೀಡಪೀಡಾಯ ಎಂಬ ಧಾತು ಈ ಕ್ರಿಯಾಪದದ ಮೇಲೆ ಕರ್ತೃರ್ಥದಲ್ಲಿ ಆತ್ಮೀಪದ ಆದ್ದರಿಂದಾಗಿ ಶಾನಚ ಪ್ರತ್ಯಯ ಬಂದು ಪೀಡ್ಯಮಾನ ಅಂತಾಗಿದೆ ಪೀಡಿಸಲ್ಪಟ್ಟವರಾಗಿ ಅಂತ ವೃಜಃ ಆಲಯ ದೇಶಾಂತೆ ನಂದ ವೃಜ ಅಂದರೆ ಗೋಪಾಲಕರ ವಾಸಸ್ಥಾನ ಅದೇ ಆಲಯ ಆಶ್ರಯವಾಗಿರುವುದು ವೃಜ ಆಲಯ ಏಷಾಂತೆ ವೃಜಾಲಯ ನಿತ್ಯಾನಂದಂ ಅಲ್ಲಿ ವೃಂದ ಎನ್ನುವರು ಒಬ್ಬ ರಾಜನ ಮಗಳು ಸಾವಿರಾರು ವರ್ಷ ತಪಸ್ಸು ಮಾಡಿ ಆ ವನದಲ್ಲಿ ನನಗೆ ಕೃಷ್ಣನನ್ನೇ ಪತಿಯಾಗಬೇಕು ಅಂತ ವರೆಸಿದ್ದಂತೆ ಅಲ್ಲಿ ಕೃಷ್ಣ ಅವರ ಜೊತೆಗೆ ನೂರಾರು ವರ್ಷ ವಿಹಾರ ಮಾಡಿದಂತೆ ಅದಕ್ಕೆ ವೃಂದಾವನ ಎಂಬ ಹೆಸರು ಬಂತು ಎಂದ ಇನ್ನು ರಾಜಗೂ ವೃಂದಾವನ ಅಂತ ಹೆಸರಿದೆ ಅಂತ ಹೇಳ್ತಾರೆ ವೃಂದ ಅಂತ ಅವಳು ಇಲ್ಲಿ ಅವಳು ವಿಹಾರಕ್ಕೋಸ್ಕರ ಕೃಷ್ಣ ಗೋಕುಲ ಗೋಲೋಕದಲ್ಲಿ ಒಂದು ವೃಂದಾವನವನ್ನು ರಚನೆ ಮಾಡಿದ್ದ ಇಲ್ಲಿ ಒಂದು ವೃಂದಾವನ ರಚನೆ ಮಾಡಿಕೊಟ್ಟಂತೆ ಆ ವಿಹಾರಕ್ಕೋಸ್ಕರ ಅದಕ್ಕೆ ವೃಂದಾವನ ಅಂತ ಹೆಸರು ಬಂತು ಅಂತೂ ಪ್ರಸಿದ್ಧಿ ಇದೆ ಇಲ್ಲಿ ಕೃಷ್ಣ ವಿಹಾರ ಮಾಡಿದ ఇందిరాపతి ఆనంద నిత్య నిత్య ఆనంద ఎస్య సహ పరమాత్మ నిత్యవాద ఆనంద నందాత జాయతేకి నందగణ తం ఇందిరాపతిరానంద ఇందిరాపతిరానంద పూర్ణో బృందావనే ప్రభు బృందావనే ప్రభు నందయామాస నందాని నందయామాస నందాని उद्दानतरचेष्टितैः ಏನು ಮಾಡಿದ ಅಂದರೆ ಬಹಳ ಚೆನ್ನಾಗಿ ಹೇಳ್ತಾನೆ ಅವನು ವೃಂದಾವನದಲ್ಲಿ ಕೃಷ್ಣ ಮಾಡಿದ್ದು ಅವನಿಗೆ ಏನು ಬೇಕಾಗಿತ್ತು ಅವನು ಆಟ ಆಡಲು ತನ್ನ ಆನಂದಕ್ಕೋಸ್ಕರ ಅಲ್ಲ ಅನೇಕ ನೀರನ್ನು ತೋರಿದ ಇದೆಲ್ಲ ಆನಂದಕ್ಕೋಸ್ಕರ ಮನಸ್ಸಿಗೆ ಒಂದು ಉಲ್ಲಾಸವನ್ನು ತಂದುಕೊಳ್ಳಿಕ್ಕೋಸ್ಕರ ಮಾಡಿದ್ದಲ್ಲ కానీ ಆನಂದಪೂರ್ಣನಾದಂತಹ ಸಹ ಇಂದಿರಾಪತಿ ವೃಂದಾವನೇ ಪ್ರಭು ವೃಂದಾವನದಲ್ಲಿ ಏನು ಮಾಡಿದಂದರೆ ನಂದಾದೇವರಿದ್ದಾರಲ್ಲ ನಂದ ಅನೇಕ ಗೋಪಾಲಕರು ಅವರಿಗೆಲ್ಲರೂ ಕೂಡ ಉದ್ದಾಮತರ ಚೇಷ್ಟಿತೈ ಉದ್ದಾಮತರ ಅಂದರೆ ಅದು ಅತ್ಯಂತ ಉತ್ಕೃಷ್ಟವಾದಂತಹ ಏನು ಚೇಷ್ಟೆ ವ್ಯಾಪಾರಗಳು ಅತ್ಯಂತ ಉತ್ಕೃಷ್ಟ ಅಂದರೆ ಉತ್ಕೃಷ್ಟ ಅಂದರೆ ಉದ್ದಾನ ಅಂದರೆ ಒಳ್ಳೆ ಉತ್ಕೃಷ್ಟ ಅಂತ ಅತ್ಯಂತ ಉತ್ಕೃಷ್ಟವಾಗಿರ್ತಕ್ಕಂತಹ ಅನೇಕ ವ್ಯಾಪಾರಗಳಿಂದ ನನ್ನ ಮೊದಲಾದವರನ್ನೆಲ್ಲ ಸಂತೋಷಪಡಿಸಿದ ಅಂತ ಹೇಳ್ತಾ ಇದ್ದಾರೆ ಆದರೆ ಅವರಿಗೆ ಅವರನ್ನು ಸಂತೋಷಪಡಿಸಿ ಅವರಿಂದ ಉಗುಳಿಸಿಕೊಂಡು ಆನಂದ ಬರಬೇಕಾದಕ್ಕೋಸ್ಕರ ಅಲ್ಲ ಅನೇಕ ನೀರಿನ ತೋರಿಸಿದ ಅವರು ಮುದ್ದು ಮಾಡ್ತಾನೆ ಸಂತೋಷ ಶಕ್ತಿ ಅವನಿಗಿರಲಿಲ್ಲ ಅವನು ಏನು ಬೇಕು ಅವನಿಗೆ ಕೃಷ್ಣನಿಗೆ ಯಾವುದು ಬೇಕಾಗಿದೆ ಪರಿಪೂರ್ಣ ಭಕ್ತರನ್ನ ವಿಶೇಷವಾಗಿ ಆನಂದ ಈ ಅತೀ ಉತ್ಕೃಷ್ಟವಾದಂತಹ ಒಂದು ವ್ಯಾಪಾರವನ್ನು ನಿನ್ನ ಅವರನ್ನು ಆನಂದಪಡಿಸಿದ ಅಂತ ಹೇಳ್ತಾರೆ ಇಂದಿರಾಪತಿ ಇಂದಿರಾಪತಿ ಹಿಂದೆ ಆನಂದಪೂರ್ಣ ಆನಂದಪೂರ್ಣ ಆನಂದದಿಂದ ತುಂಬಿರತಕ್ಕಂತಹ ಇಂದಿರಾಪತಿ ಲಕ್ಷ್ಮೀಪತಿಯಾದಂತಹ ಪ್ರಭು ಸರ್ವಸಮರ್ಥನಾದ ಕೃಷ್ಣನು ವೃಂದಾವನ ವೃಂದಾವನದಲ್ಲಿ ಉದ್ದಾಮತರ ಚೇಷ್ಟಿತೈ ಅತ್ಯುತ್ಕೃಷ್ಟವಾಗಿರ್ತಕ್ಕಂತಹ ವ್ಯಾಪಾರಗಳಿಂದ ನಂದಾದಿ ನಂದನೆ ಮೊದಲಾದವರನ್ನು ನಂದಯಾಮಾಸ ಆನಂದಪಡಿಸಿದನು ಇಲ್ಲಿ ಒಂದು ಹೇಳುವಾಗ ಒಂದು ಶಬ್ದ ಹೇಳಿದ್ದಾರೆ ವೃಂದಾವನೆ ಪ್ರಭು ಅಂತ ಹೇಳುವಾಗ ಒಂದು ವೃಂದಾವನ ಅದೊಂದು ಅರ್ಥ ಇದ್ದೇವೆ ಕರ್ತೆಯನ್ನು ಸೂಚನೆ ಮಾಡ್ತಾರೆ ವೃಂದಾವನಿ ಪ್ರಭು ಅಂದರೆ ವೃಂದ ಅಂದರೆ ಗೋ ವೃಂದ ಗೋವುಗಳ ವೃಂದ ಸಮುದಾಯ ಅಥವಾ ವೃಂದ ಅಂದರೆ ಕರುಗಳ ವತ್ಸ ವೃಂದ ವತ್ಸಗಳ ವೃಂದ ಗೋವುಗಳ ವೃಂದ ಗೋಪಾಲಕರ ವೃಂದ ಎಲ್ಲವನ್ನೂ ಕೂಡ ಅವನೇ ಅವರಕ್ಷಣೆ ರಕ್ಷಣೆ ರಕ್ಷಣೆ ಮಾಡುವುದರಲ್ಲಿ ಪ್ರಭು ಸಮರ್ಥ ಯಾಕಂದರೆ ನಿಮ್ಮನ್ನೆಲ್ಲ ಗೋವುಗಳಿಗೆ ಗೋಪಾಲಕರಿಗೆ ಕರುಗಳಿಗೆ ಎಲ್ಲ ಆಪತ್ತು ಬರುತ್ತೆ ಆ ಆಪತ್ತು ಬಂದಾಗ ಆಪತ್ತಿನಿಂದ ರಕ್ಷಣೆ ಮಾಡುವುದು ಇವನೇ ಹಾಗಾಗಿ ಆ ಅರ್ಥದಲ್ಲಿ ವೃಂದಾವನೇ ಪ್ರಭು ವೃಂದಾವನ ಅಂತ ಒಂದು ಅರ್ಥ ವೃಂದ ಅಂದರೆ ಗೋ ವೃಂದ ಗೋಪಾಲ ವೃಂದ ಗೋಪಿ ವೃಂದ ಎಲ್ಲವನ್ನೂ ಕೂಡ ಅವನೇ ಆಪತ್ತಿನಿಂದ ಮಳೆ ಮಳೆಯಿಂದ ರಾಕ್ಷಸನಿಂದ ಹಾವುಗಳಿಂದ ಇದರಿಂದ ಎಲ್ಲ ಮತ್ತು ಕಾಡಿಗೆಚ್ಚಿನಿಂದ ಎಲ್ಲ ವಿಷದಿಂದ ಎಲ್ಲ ಹೇಳ್ತಾನೆ ಪ್ರಭು ಸರ್ವಸಮರ್ಥನಾಗಿದ್ದ ಅಂತ ಹಾಗೂ ಒಂದು ಅರ್ಥ ಅತಿಶಯನ ಉದ್ದಾಮ ಉದ್ದಾಮತರ ತರ ಅತಿಶಯನ ಉದ್ದ ಅತಿಶಯನ ಉದ್ದಾಮಾನಿ ಉದ್ದಾಮ ತರಾಣಿ ಉದ್ದಾಮ ತರಾಣಿ ತಾನಿ ತಾನಿ ಚೇಷ್ಟಿತಾನಿ ಚ ಅಂದರೆ ಅತಿ ಉತ್ಕೃಷ್ಟವಾದಂತಹ ಚೇಷ್ಟೆ ವ್ಯಾಪಾರಗಳು ಅಂತ ಟುನದಿ ಸಮೃದ್ಧೋ ಎಂಬ ಧಾತು ಅದರಲ್ಲಿ ನಂದ ನಂದ ನಂದಯಾಮಾಸ ಅದು ಇದು ನಂದಯಾಮಾಸ ನಂದಯಾಮಾಸತು ನಂದಯಾಮಾಸವು ಅಂದರೆ ಪರಸ್ಮಿ ಪದಿ ನದಿ ಸಮೃದ್ಧ ರೀತಿ ಪರಸ್ಮಿ ಪದಿ ರೂಪ ಪ್ರಥಮ ಪುರುಷ ಏಕವಚನ ನಂದಾನಿ ನಂದ ಆದಿ ಏಷಾಂತೆ ನಂದಾದಯ ತಾನು सचन्द्रतो हसत्कान्त सचन्द्रतो हसत्कान्त वदनेन्दु वदनेन्दुवर्चसा वदनेन्दुवर्चसा संयुतो रोहिणेन संयुतो वत्सपालो बभूवः वत्सपालो बभूवः ಅಂದರೆ ಒಂದು ಇವರು ಅರ್ಥ ಬರೆದಿದ್ದಾರೆ ಅತಿ ಪ್ರೌಢವಾದ ವ್ಯಾಪಾರ ಅಂದರೆ ಅತಿ ಪ್ರೌಢವಾದ ವ್ಯಾಪಾರ ಅಂದರೆ ಸಾಮಾನ್ಯ ಜನರಿಗೆ ಅದು ಅರ್ಥವೇ ಆಗುವುದಿಲ್ಲ ಅವನ ವ್ಯಾಪಾರದ ಹಿನ್ನೆಲೆ ಏನು ಅಂತ ಯಾರು ಗೊತ್ತಾಗತ್ತೆ ಹೋಗಿ ಹೋಗಿ ಅವನಿಗೆ ಕ್ಷೀರಸಾಗರದ ಸ್ಯಾಯಿಗೆ ಕದ್ದು ಹಾಲು ಕುಡಿಬೇಕಾ ಇಚ್ಛಾ ಕೋಪ ಬಂತು ಅವರು ಓವರ್ ಆಗಿತ್ತು ಪುಣ್ಯ ಅದನ್ನು ಕಟ್ ಮಾಡಿದ್ರು ಯಾರಿಗೆ ಸಂತೋಷ ಆಯಿತು ಕೃಷ್ಣ ಇದು ಹೇಳಿ ಬಹಳ ಸಂತೋಷ ಆಯಿತು ಅವರಿಗೆ ಪುಣ್ಯ ಕೊಟ್ಟ ಅಂದರೆ ಅದನ್ನು ಅರ್ಥ ಮಾಡ್ಕೊ ಕಾಮನ್ ಸೆನ್ಸ್ ಇದ್ದವ್ರು ಅರ್ಥ ಮಾಡ್ಕೊಳ್ತಾರೆ ಕೇಳಿ ಕಾ ಇದಿಲ್ಲ ಏನು ಮಾಡೋದು ಬೇರೆ ಅದರಲ್ಲೆಲ್ಲ ಒಳ್ಳೆ ಜ್ಞಾನ ಇರುತ್ತೆ ಇದನ್ನು ನೋಡಿ ತೋಳದನ್ನು ಸೃಷ್ಟಿ ಮಾಡಿದವರಿಗೆ ಬೆಣ್ಣೆ ಅರ್ಥವಾಗಿದ್ದರಿಂದಾಗಿ ಇಷ್ಟು ಜನ ಈ ಸಂಸಾರ ಹೀಗೆ ಹೊಂದಿದೆ ಇನ್ನು ಎಲ್ಲ ಖಾಲಿ ಆಗಬೇಕು ಯಾಕಂದ್ರೆ ಮೋಕ್ಷ ಹೋಗಿಬಿಟ್ಟಿದ್ದು ಯಾರು ಅಲ್ಲ ಸೊಳ್ಳೆ ಹೊಡಿಬೇಕು ಅದಕ್ಕೆ ಅರ್ಥ ಆಗಬಾರ್ದಂತೆ ಅವರ ಅಭಿಪ್ರಾಯ ಅದು ಅತಿ ಪ್ರೌಢವಾದದ್ದು ಸಾಮಾನ್ಯ ಜನರಿಗೂ ಅದು ಅರ್ಥವಾಗುವುದಿಲ್ಲ ಜ್ಞಾನವೃದ್ಧರಿಗೂ ಪ್ರೌಢವಾಗಿರುತ್ತೆ ಅರ್ಥವೇ ಆಗಲಿಲ್ಲ ಯಾಕೆಂದರೆ ಲೀಲಾಭಿ ಭಾವಗರ್ಭಾದಿ ಅಂತ ಹೇಳ್ತಾರೆ. ಭಾವಗರ್ಭಿತವಾದ ಲೀಲೆ ಸ ಚಂದ್ರತೋಹ ಸತ್ಕಾಂತ ಚಂದ್ರತೋಹ ಸತ್ಕಾಂತ ವದನೇನೆಂದು ವರ್ಚಸ ವದನೇನೆಂದು ವರ್ಚಸ ಸಂಯುತೋ ರೋಹಿಣೀನ ವತ್ಸಪಾಲೋ ಬಭೂವಃ ಅವರು ಯಾವಾಗಲೂ ಈ ಬಲರಾಮನ ಜೊತೆಗೇ ಇದ್ದಿದ್ದಂತೆ ಕೃಷ್ಣ ಯಾವಾಗಲೂ ವಿಶೇಷವಾಗಿ ಏಕಶೈಲಾಸನ ಆಸನ ಒಂದೇ ಹಾಸಿಗೆ ಒತ್ತಿಗೆ ಒಟ್ಟಿಗೆ ಊಟ ಒಟ್ಟಿಗೆ ಕುತ್ಕೊಳ್ಳೋದು ಇದೆಲ್ಲ ಇದ್ರು ಅಂತ ಹೇಳ್ತಾರೆ ಅಷ್ಟು ಸಲಿಗೆ ಇದೆ ಆ ಬಲರಾಮ ದೇವರನ್ನು ಇಲ್ಲಿ ವರ್ಣನೆ ಮಾಡ್ತಾರೆ ಆಚಾರ್ಯರು ಬಲರಾಮ ದೇವರು ಹೇಗಿದ್ದು ಸಹ हश्चंद्र तो सह चंद्रतः इंदु इन्दुवर्चसा संयुत रोहिणीना वत्सपाल बभूव ಅಂದ್ರೆ ಹೇಳ್ತಾ ಇದ್ದಾರೆ ಸಹ ಚಂದ್ರತೋ ಅಪಸತ್ಕಾಂತ ವದನೇನ ಸಹ ರೋಹಿಣೇನ ಸಂಯುತ ಚಂದ್ರನನ್ನೂ ಕೂಡ ಅಪಹಾಸ ಮಾಡ್ತಾರೆ ಚಂದ್ರನನ್ನೂ ಅಪಹಾಸ ಮಾಡ್ತಕ್ಕಂತಹ ಅಂದರೆ ಚಂದ್ರ ಇವನ ಎದುರು ಅಂದರೆ ಬಲರಾಮನ ಮುಖ ಚಂದ್ರನ ಎದುರು ಚಂದ್ರನು ಸಂಕೋಚ ಅವ ಕಾಂತಿ ಏನೇ ಅಲ್ಲ ಚಂದ್ರನನ್ನು ಮೀರಿಸುವಂತಹ ವರ್ಚಸ್ಸು ಆ ಪರಮಾತ್ಮನ ಮುಖದ ಮುಖಚಂದ್ರದಲ್ಲಿ ಅಥವಾ ಬಲರಾಮನ ಮುಖಚಂದ್ರನಲ್ಲಿ ಎರಡಕ್ಕೂ ಇಬ್ಬರಿಗೊಂದನೆ ಮಾಡ್ಕೊಳ್ಬೋದು ಹಾಗಾಗಿ ಚಂದ್ರನನ್ನೂ ಕೂಡ ಅಪಹಾಸ ಮಾಡ್ತಕ್ಕಂಥ ಏನು ಏನೇನೂ ಅಲ್ಲ ಇದು ಆ ಬಲರಾಮನ ಮುಖಚಂದ್ರ ಅಥವಾ ಶ್ರೀಕೃಷ್ಣನ ಮುಖಚಂದ್ರದ ಎದುರು ಈ ಚಂದ್ರನ ಕಾಂತಿ ಏನೇನೂ ಅಲ್ಲ ಯಾಕಂದರೆ ಚಂದ್ರನಲ್ಲಿ ಯಾರು ಕ್ಷೀಣತೆ ಇದೆ ಕಾಂತಿ ಕ್ಷೀಣ ಅಲ್ಲಿ ಕಳಂಕ ಇದೆ ಆದರೆ ಪರಮಾತ್ಮನ ಬಲರಾಮದೇವರ ಮುಖ ಚಂದ್ರದಲ್ಲಿ ಕಳಂಕ ಇಲ್ಲ ಅದು ಎಂದೂ ಕ್ಷೀಣವಾಗುವುದು ಹಾಗಾಗಿ ಚಂದ್ರನ ವದನೇನ ವದನ ಉಳ್ಳಂತಹ ರೋಹಿಣೇನ ಅವನಿಗೂ ವದನ ಇದೆ ಅಂತಹ ವದನ ಉಳ್ಳವನು ರೋಹಿಣೆ ಬಲರಾಮನೂ ಆಗಿದ್ದಾನೆ ಸಂಯುತ ಒಟ್ಟಿ ಕುಡಿದವನಾಗಿ ಮತ್ಸಪಾಲೋ ಬಗುವ ಎಲ್ಲ ಕರುಗಳನ್ನು ಮೇಯಿಸ್ತಕ್ಕಂಥವನು ಆದ ಬಲರಾಮ ಜೊತೆಗೆ ಸೇರಿಕೊಂಡು ಆ ಇದು ಆಶ್ಚರ್ಯ ವಿಸ್ಮಯ ಯಾಕೆ ವಿಸ್ಮಯ ಅಂದರೆ ನೋಡ್ರಿ ಇಡೀ ಈ ಕರುಗಳು ಗೋವತ್ಸವನ್ನು ಗೋವುಗಳ ಕರುಗಳನ್ನು ಪಾಲನೆ ಮಾಡುವವ ಏನು ಇಲ್ಲಿ ಹಾಗೆ ಜನರು ಕಣ್ಣಿಗೆ ಮಾತ್ರ ಏನಪ್ಪ ಎಕ್ಕಚ್ಚಿತು ಗೋಪಾಲನಾಗಿ ಹುಟ್ಟಿದ್ದಾನೆ ಈ ಕೃಷ್ಣ ಎಲ್ಲ ಕರುಗಳನ್ನು ಮೇಯಿಸ್ತಾ ಇದ್ದಾನೆ ಅಂತ ತೋರಿಸ್ತಾ ಇದ್ದಾನಲ್ಲ ಆಶ್ಚರ್ಯ ಇದೇನು ಅನುಕರಣೆ ಮಾಡ್ತಾ ಇದ್ದಾನೆ ಕೃಷ್ಣ ಅವನ ಸಾಮಾನ್ಯನೇ ಈ ಸಾಮಾನ್ಯ ಗೋವುಗಳ ಕರುಗಳನ್ನು ಮೇಯಿಸುವಷ್ಟು ಚಿಕ್ಕವನೇ ಅವನು ಆದರೆ ಆ ಚಿಕ್ಕತನ ತೋರಿಸ್ತಾ ಇದ್ದಾನೆ ಹಬ್ಬ ಅದ್ಭುತ ಯಾಕೆ ಅವನು ದೇವ ಬ್ರಹ್ಮಾದಿ ದೇವತೆಗಳು ವತ್ಸಭೂತರಾದವರು ಯಾಕಂದ್ರೆ ಸಂವತ್ಸರ ಅಂತ ಭಗವಂತನಿಗೆ ಹೆಸರು ಅಂದರೆ ಅರ್ಥ ಏನು ಬ್ರಹ್ಮಾದಿ ದೇವತೆಗಳೇ ವತ್ಸರು ಭಗವಂತನೇ ಅಂದರೆ ಮಕ್ಕಳಿದ್ದ ಹಾಗೆ ಮಗು ಇದ್ದ ಹಾಗೆ ಆ ಬ್ರಹ್ಮಾದಿ ಎಂಬ ವತ್ಸ ವತ್ಸ ಅಂದರೆ ಮನ್ಸದ ಮಕ್ಕಳು ಅವರನ್ನೆಲ್ಲ ಅಕ್ಕರೆಯಿಂದ ಪಾಲನೆ ಮಾಡತಕ್ಕಂಥವನಾದ್ರಿಂದಾಗಿ ಭಗವಂತನಿಗೆ ಸಂವತ್ಸರ ಎನ್ನುವ ಹೆಸರು ಅವರಿಗೆ ಈ ಬ್ರಹ್ಮಾದಿ ದೇವತೆಗಳೆಂಬಂತಹ ಮಕ್ಕಳನ್ನೆಲ್ಲ ಚೆನ್ನಾಗಿ ಪಾಲನೆ ಮಾಡ್ತಕ್ಕಂಥ ಭಗವಂತ ಇವತ್ತು ಸಾಮಾನ್ಯ ಒಂದು ಗೋವುಗಳ ಹಸುಗಳನ್ನು ಕರುಗಳನ್ನು ಮೀಸುವನ್ನಾಗಿ ಕಾಣಿಸಿಕೊಳ್ತಾರಲ್ಲ ಎಂಥ ವಿಡಂಬನೆ ಇದು ತನ್ನ ಮಹಿಳೆಯನ್ನು ಹೇಗೆ ಮುಚ್ಚಿಟ್ಕೊಳ್ತಾನೆ ಅಂತ ಆಶ್ಚರ್ಯ ಎಂಬ ಅಭಿಪ್ರಾಯದಿಂದ ವತ್ಸಪಾಲೋ ಬಭುವ ಅಂತ ಹೇಳಿದ್ದು ಇನ್ನೊಂದು ಅರ್ಥ ಮಾಡಿದ್ದಾರೆ ಈ ಚಂದ್ರ ಅನ್ನೋಕ್ಕೆ ಇನ್ನೊಂದು ಹೆಸರು ಅರ್ಥ ಇದೆ ಚಂದ್ರ ಅಂದ್ರೆ ಈಗ ಚಂದ್ರ ಮಾಮು ಚಂದ್ರ ಚಂದ್ರ ಚಂದ್ರತ ಅಂದ್ರೆ ಚಂದ್ರಂ ಅಂತ ಅರ್ಥ ಮಾಡಿ ಚಂದ್ರನೂ ಅಪಹಾಸ ಮಾಡ್ತಕ್ಕಂಥ ಚಂದ್ರನ ಕಾಂತಿ ಉಳ್ಳ ಮುಖ ವದನ ಇಂದು ಕಾಂತ ವದನ ಮನಮೋಹಕವಾದ ಮುಖದಿಂದ ಅಥವಾ ಮುಖದಿಂದ ಕೂಡಿದ ಬಲರಾಮನ ಜೊತೆಗೆ ಸೇರಿಕೊಂಡು ಕರುಗಳನ್ನು ಇಲ್ಲಿ ಇನ್ನೊಂದು ಅರ್ಥ ಸಂಸ್ಕೃತದಲ್ಲಿ ಚಂದ್ರ ಎಂಬುದಕ್ಕೆ ಹೊಸ ಒಂದು ಅರ್ಥ ಇದೆ ಕರ್ಪೂರ ಕಾಂತೀಯ ಸುಧಾಂಶು ಸ್ವರ್ಣ ಚಾರು ಸುಂದರ ಚಾರು ಸುಂದರ ಅಂತ ಅರ್ಥ ಇನ್ನು ಮತ್ತೆ ಸ್ವರ್ಣ ಬಂಗಾರ ಎಂಬ ಇದು ಹಾಗಾಗಿ ಇಲ್ಲಿ ಏನರ್ಥ ಆಯ್ತದ ಚಂದ್ರತಃ ರಸತ್ ಕಾಂತವದನ ಅಂದರೆ ಚಂದ್ರತಃ ಅಂದರೆ ಆಭರಣದಿಂದ ಬಂಗಾರದ ಆಭರಣದಿಂದ ಒಳ್ಳೆ ಸುಂದರವಾಗಿರ್ತಕ್ಕಂತಹ ಮುಖದಿಂದ ಅಸನ್ಮುಖದಿಂದ ಅಸತ್ತಂದ್ರೆ ಅಸನ್ಮುಖದಿಂದ ಅದು ಆಭರಣದಿಂದ ಒಳ್ಳೆ ಮನೋಹರವಾಗಿದೆ ಅಂತ ಹಾಗೂ ಅರ್ಥವನ್ನ ಅರ್ಥವನ್ನು ಬರುತ್ತೆ ಅಂತ ಹೇಳ್ತಾ ಇದ್ದೀನಿ ಏನ್ರಿ ಕರುಗಳನ್ನೆಲ್ಲ ಕರುಗಳು ಮೇಚಿದ ಮೇಚಿದ ಮೇಚಿದ ಹಾ ಈ ರೀತಿಯಾಗಿ ಕರುಗಳನ್ನು ಯಾರೂ ಮೇಯಿಸಿಲ್ಲ ಈ ರೀತಿಯಾಗಿ ಕರುಗಳನ್ನು ಯಾರೂ ಮೇಯಿಸಿಲ್ಲ ಯಾಕೆ ಅಟಗಳಂತೆ ಇಟ್ಟ ಕರುಗಳೆಲ್ಲ ಆದವು ಈ ರೀತಿಯಾಗಿ ಯಾರು ಕರು ಮೇಯಿಸ್ತಾರ್ರಿ ಮೇಯಿಸ್ತಾರ ನಾನು ಬೇಕಾದ್ರೆ ಮೇಯಿಸ್ಬೋದು ಅದಕ್ಕೆ ವತ್ಸ ಕಾಡನ ವತ್ಸ ಕಾಡನ ಪದ್ಯ ಇದೆಯಲ್ಲ ಹಾಗಾಗಿ ಅದರ ಅದನ್ನು ಆಡಿದಂತೆ ಇರ್ತಕ್ಕಂಥ ಕರುಗಳನ್ನೆಲ್ಲ ಜಗಗಳಂತೆ ಮಾಡಿದ ಅದ್ಭುತವಾಗಿ ಕರುಗಳನ್ನು ಮೆಚ್ಚಿದ ಹಾ ಸಾಮಾನ್ಯ ಕೆಲಸದಲ್ಲಿಯೂ ಆಶ್ಚರ್ಯ ತೋರಿಸ್ತಾನೆ ದೊಡ್ಡವರು ಬ್ರಹ್ಮಾದಿ ದೇವತೆಗಳು ಕರು ಮಕ್ಕಳಂತೆ ಇರ್ತಕ್ಕಂಥವರನ್ನೆಲ್ಲ ರಕ್ಷಣೆ ಮಾಡೋದು ಇಷ್ಟು ಚಿಕ್ಕದ ಸಾಮಾನ್ಯ ಕೋಪ ಆದಂಥ ಕರುಗಳು ಅಯ್ಯೋ ಆ ಮೇಸಿದ್ದು ಕೂಡ ಚಿಕ್ಕ ಕೆಲಸ ಆದರೂ ಕೂಡ ದೊಡ್ಡ ಅಲ್ಲಿ ದೊಡ್ಡದನ್ನು ತೋರಿಸ್ತಾನೆ ಅಜಗಳಂತೆ ಇದ್ದ ಕರುಗಳನ್ನು ಏನು ಮಾಡಿದ್ದಾನೆ ಮೇಯಿಸಿದ್ದಾನೆ ಮೇಯಿಸಿದ್ದಾನೆ ಮೇಯಿಸಿದ್ದಾನೆ ಕೃಷ್ಣ ಎಂಬ ಅರ್ಥದಲ್ಲಿಯೂ ಕೂಡ ಪುರಂದರದಾಸರ ಈ ಪದ್ಯ ಕಾರಣವಾಗಿ ಈ ರೀತಿಯಾಗಿ ಒಂದು ಅರ್ಥವನ್ನು ಹೇಳಬಹುದು ಅದು ಆಶ್ಚರ್ಯ ಎಲ್ಲರೂ ಈ ರೀತಿಯಾಗಿ ಹೊಸ ಮೇಸ್ಲಿಕ್ಕೆ ಬರಲ್ಲ ಕರು ಮೇಸ್ಲಿಕ್ಕೆ ಬರಲ್ಲ ಅದಕ್ಕೆ ಬೇಕು ಕುರಿ ಮೇಯಿಸಿದ್ರು ಕೂಡ ಅದರಲ್ಲೇ ಒಂದು ಅದ್ಭುತ ತೋರ್ತಾನೆ ನಿಮ್ಮ ವ್ರತ ಚಿಕ್ಕ ಕೆಲಸ ಮಾಡಿ ಅದ್ಭುತ ಅನ್ಕೊಂಡ ಪಡೆಯುತ್ತಾ ಇಲ್ಲ ಎಂದಿಲೆಲ್ಲ ಎತ್ತಿದ್ದು ದೊಡ್ಡ ಸುದ್ದಿ ಆಯ್ತು ಬೇರೆ ಬೇರೆ ಎಂದಿಲ ಎತ್ತಿದ್ರೆ ಏನು ಸುದ್ದಿ ಆಗಲ್ಲ ಆಯಿತು ಕೃಷ್ಣ ಎಂಜಿನೆಲ್ಲ ಎತ್ತಿದ್ದು ಸುದ್ದಿ ಆಯಿತು ಯಾಕೆ ಯಾರಾದರೂ ಎಂಜಿನೆಲ್ಲ ಎತ್ತುತ್ತಾರ್ರಿ ಕೃಷ್ಣ ಏನಾಗಿದ್ದಾನೆ ಹೇಳಿ ಆ ಅಗ್ರ ಪೂಜೆಯಲ್ಲಿ ಎಲ್ಲವರಿಗಿಂತ ಅಧಿಸೂಯಾಗದಲ್ಲಿ ಎಲ್ಲವರಿಗಿಂತ ಜಾಸ್ತಿ ಅಗ್ರ ಪೂಜೆ ಅರ್ಹನಾದ ನಾನು ವಿ ಎ ಪಿ ಪರ್ಸನ್ ನಾನು ಎಂಜಿನೆಲ್ಲ ಎತ್ತಿದ ಅಂತ ಅಂದ್ಕೊಂಡ ಕೃಷ್ಣ ಎಂಜಿನೆಲ್ಲ ಎತ್ತಿಲ್ವಾ ಅದು ದೊಡ್ಡ ಸಾಮಾ ದೊಡ್ಡವರಾದರೂ ಸಾಮಾನ್ಯ ಸಾಮಾನ್ಯತನವನ್ನು ತೋರುವಂತಾರ ಸರಳತನವನ್ನು ತೋರುದು ಅದಕ್ಕಿಂತ ಮಿಗಿಲಾದ ದೊಡ್ಡಸ್ತಿಗೆ ಇಲ್ಲ ಯಾವುದೂ ಇಲ್ಲ ಅದಕ್ಕೆ ಹೇಳಿದೆ ಎಂಜಿನ ಎತ್ತಿದ್ದು ಸುದ್ದಿ ಆಯಿತು ಬೇರೆಯವರಿಂದ ಎತ್ತಿ ಸುದ್ದಿ ಆಗೋದಿಲ್ಲ ಅದಕ್ಕೆ ನಾನು ಯಾವಾಗಲೂ ಅದು ಆ ಕೃಷ್ಣನದ್ದು ಉಪರಿಚರ ಅಂತ ಅವನ ಹೆಸರು ಕೃಷ್ಣನಿಗೆ ಈ ಉಪರಿಚರ ಅಂದರೆ ಒಂದರ್ಥ ಉಪರಿ ಎತ್ತರದಲ್ಲಿ ಚರ ರಾಜಸೂಯ ಎತ್ತರದಲ್ಲಿ ಇದ್ದು ಆ ಗೌರವವನ್ನು ಸೂರ್ಯನು ಸ್ವೀಕಾರ ಮಾಡಿದ ಅವರು ಅವನು ಮಾಡಿದ್ದೇನು ತನಗೆ ಉಪರಿ ನಂತರ ಅಂತ ಸಂಸ್ಕೃತದಲ್ಲಿ ಉಪರಿ ಅಂದರೆ ನಂತರ ನಂತರದಲ್ಲಿ ಚರ ಭಕ್ಷಣ ಮಾಡಿದ ಮರಪಂಕ್ತಿ ಊಟ ಮಾಡಿದ ಮೊದಲನೇ ಪಂಕ್ತಿಯಲ್ಲಿ ಎರಡನೇ ಪ್ರತಿಯೊ ಮೂರನೇ ಪಂಕ್ತಿಯಲ್ಲಿ ಊಟ ಮಾಡಿದ್ದಾರೆ ಎಲ್ಲರೂ ಎದ್ದಿನಲ್ಲಿ ಎತ್ತಿ ಇದು ಮಾಡಿ ಎಲ್ಲರಿಗೂ ಕೊಟ್ಟು ಕೊಟ್ಟು ಮಾಡಿದ ನಂತರ ಮರಪಂಕ್ತಿ ಉಪರಿಚಯದ ನಂತರ ಊಟ ಮಾಡ್ತಾನೆ ಮೊದಲು ಊಟ ಮಾಡಲ್ಲ ಸರಿ